ನಾಭ ಶುಭೋದ್ಭವನೆ ಸಂವೃತ ಲೋಕ ಭರಾಭರನೆ ಭೂರೆ ನಿನಗೆ ಒಂದೇ ನಮಸ್ಕಾರ ಭೂರೆ ಅನಂತ ರೂಪ ಧಾರಣೆ ಮಾಡಿದವನು ಭೂರಿ ರೂಪ ಮಾಡಿದನು ಮಾಡಿದವನು ಶುಭೋದ್ಭವ ಎಲ್ಲ ಶುಭಗಳಿಗೆ ಉದ್ಭವ ಯಾವನಿಂದಲೋ ಅವನು ಶುಭೋದ್ಭವ ಅಥವಾ ಶುಭವಾದ ಉದ್ಭವ ಅವತಾರವುಳ್ಳವನು ಶುಭೋದ್ಭವ ಶುಭರಿಗೆ ಸಜ್ಜನರಿಗೆ ಶುಭಹೇತುವಾದಂತಹ ಉದ್ಭವ ಅವತಾರಗಳುಳ್ಳವನು ಸಂಭೃತ ಲೋಕ ಭರ ಭರಾಭರ ಸಂಭೃತವಾದ ಪರಿಪುಷ್ಟವಾದ ಯಾವ ಜನರಿದ್ದಾರೆ ಅನಂತ ಜನರು ಅವರ ಭರ ಅಂದ್ರೆ ಭಾರ ಅದನ್ನು ಚೆನ್ನಾಗಿ ಧಾರಣ ಮಾಡಿದೆ ಬನ್ನಿ ಸಂಭ್ರತ ಪುಷ್ಟರಾದ ಜನರ ಭಾರವನ್ನು ಆಭರ ಧಾರಣ ಮಾಡಿದವನು ಭರಾಭರ ಊರಿ ಅಥವಾ ಸಂಭೃತ ಲೋಕ ತುಂಬಿಕೊಂಡಂತಹ ಹದಿನಾಲ್ಕು ಲೋಕಗಳು ಅವುಗಳನ್ನ ಚೆನ್ನಾಗಿ ಧಾರಣ ಮಾಡಿದವನು ಅಥವಾ ಸಂಭೃತ ಸಮ್ಯಗ್ಭೃತರಾದ ಏನು ಜನರೋ ಲೋಕರೋ ಅವರ ಒಂದು ಭರ ಭಾರವೇನಿದೆ ಅಷ್ಟು ಹೊತ್ತರೂ ಅಭರ ಭಾರನೇ ಇಲ್ಲದೆ ಇದ್ದಂತೆ ಇದ್ದವನು ಸಂಭೃತ ಲೋಕ ಭರ ಅಭರ ಭೂರೇ ಅಥವಾ ಸಂಭೃತ ಲೋಕಭರ ಎಲ್ಲವನ್ನು ಧಾರಣ ಮಾಡಿದವನೇ ಆಭರ ಅಂದ್ರೆ ಆ ಸಮಂತ ಜಗತ್ತನ್ನ ಧಾರಣ ಮಾಡಿದವನೇ ಭೂರೆ ಬಹುರೂಪನಾದ ಪದ್ಮನಾಭ ಪರಮಾತ್ಮನೇ ಒಂದೇ ನಿನಗೆ ಸ್ತೋತ್ರ ಮಾಡ್ತೇನೆ ಪದ್ಮನಃ ಅಂದ್ರೆ ಸೂರ್ಯ ಪದ್ಮಂ ನಯತಿ ಪದ್ಮನಃ ಅವನಂತೆ ಆಭಾ ಕಾಂತಿ ಉಳ್ಳವನು ಪರಮಾತ್ಮ ಪದ್ಮನ ಅಂದ್ರೆ ಪದ್ಮಕ್ಕೆ ಪ್ರೇರಕ ಸೂರ್ಯ ಅವನಂತೆ ಆಭಾ ಕಾಂತಿ ಇದ್ದವನು ಪದ್ಮನಾಭ ಪದ್ಮನ ಸೂರ್ಯ ಸೂರ್ಯನ ಕಾಂತಿಯಂತೆ ಅನ್ನು ಪದ್ಮನನ ಕಾಂತಿಯಂತೆ ಕಾಂತಿ ಪದ್ಮನಾಭ ಪದ್ಮ ಲಕ್ಷ್ಮಿ ಅವಳು ಯಾವನಿಗೆ ಆಭಾ ಸದೃಶಳಲ್ಲ ಕಿಂತು ನಾಭ ಅಸದೃಶಳಾಗ್ಯಾಳ ಅವನು ಪದ್ಮನಾಭ ಲಕ್ಷ್ಮಿಯು ಯಾವನ ದೃಷ್ಟಿಯಲ್ಲಿ ಅಸದೃಶಳು ಅವಶ್ಚಂದ ಸಹ ಪದ್ಮನಾಭವ ಪದ್ಮನಾಭ ಅಥವಾ ಪದ್ಮ ಎಲ್ಲ ಭಕ್ತರ ಹೃದಯ ಕಮಲದಲ್ಲಿ ನಾಭ ಸರ್ವಾಶ್ರಯನಾಗಿ ಅಂತರ್ಯಾಮಿಯಾಗಿದ್ದವನು ನಾಭಿರಿವ ನಾಭ ಅಥವಾ ಎಲ್ಲರ ಪದ್ಮ ಹೃದಯ ಕಮಲಗಳಲ್ಲಿ ನಾಭ ಭಾ ಜ್ಞಾನ ಆ ಅಂದ್ರೆ ಜ್ಞಾನ ತದ್ವಿರೋಧಿಯಾದ ಅಭಾ ಅಜ್ಞಾನ ಅದಕ್ಕೆ ವಿರೋಧಿಯಾದ ಅಪರೋಕ್ಷ ಜ್ಞಾನ ಅದ ನಾಭ ನಾಕ ಇದ್ದಂಗ ಭಾ ಜ್ಞಾನ ಅಭಾ ಅಜ್ಞಾನ ನಾಭ ಜ್ಞಾನ ಯಾವನ ಅನುಗ್ರಹದಿಂದ ಬರ್ತದ ಅವನು ಪದ್ಮನಾಭ